ಭೀಷ್ಮರಿಗೆ ಮಾತನಾಡೋಕೆ ಮೊದಲು ಒಂದು ಆಶ್ಚರ್ಯದ ಸಮಾಚಾರವಾಗಿತ್ತು ದ್ರೋಣಾಚಾರ್ಯರು ಭೀಷ್ಮರು ಪರಸ್ಪರ ಮಾತನಾಡಿಕೊಳ್ತಾರೆ ಎದುರಿಗೆ ಬಂದವನು ಅರ್ಜುನ ಅನ್ನೋದು ಖಾತ್ರಿ ಆದ ಕೂಡಲೇ ದ್ರೋಣನ ಕಣ್ಣಲ್ಲಿ ನೀರು ಉದುರೋದಕ್ಕೆ ಆರಂಭವಾಯಿತು ಎದುರಾಳಿ ಪಕ್ಷ ಅನ್ನೋದನ್ನು ಮರೆತು ಬಿಟ್ಟ ದ್ರೋಣನಿಗೆ ಯಾವತ್ತೂ ಮಗನಿಗಿಂತ ಅರ್ಜುನನ ಮೇಲೆ ತುಂಬ ಪ್ರೀತಿ ಅದನ್ನು ನಾವು ಆದಿಪರ್ವದಿಂದ ನೋಡ್ತಾ ಬಂದಿದ್ದೇವೆ ಪಕ್ಕದಲ್ಲಿಯೇ ನಿಂತಿದ್ದಾನೆ ಪಾಪಿ ದುರ್ಯೋಧನ ಅವನಿಗೆ ತಿಳಿಯಬಾರದು ಭೀಷ್ಮನಿಗೆ ತಿಳಿದಿರಬೇಕು ಆ ರೀತಿಯಾಗಿ ಅರ್ಥದೊಳಗೆ ಅರ್ಥವನ್ನಿಟ್ಟು ಒಂದು ಕೂಟ ಶ್ಲೋಕವನ್ನು ಹೇಳ್ತಾನೆ ಮಹಾಭಾರತದಲ್ಲಿ ಇಂಥದ್ದು ಎಂಟು ಸಾವಿರದ ಎಂಟುನೂರು ಶ್ಲೋಕಗಳಿವೆ ಅಂತ ಪ್ರಸಿದ್ಧ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿಚ ಅಹಂ ವೇದ್ಮಿ ಶುಕೋ ವೇತಿ ಸಂಜಯೋ ವೇತ್ತಿ ವಾನವ ಅಹಂ ವೇದ್ಮಿ ಶುಕೋ ನನಗೆ ಗೊತ್ತು ಶುಕಾಚಾರ್ಯ ನನ್ನ ಮಗನಿಗೆ ಗೊತ್ತು ಸಂಜಯನಿಗೆ ಗೊತ್ತಿದ್ರೆ ಇತ್ತು ಇಲ್ಲ ನೀವು ವೇದವ್ಯಾಸರೇ ಹೇಳ್ತಾರೆ ಕೂಟ ಶ್ಲೋಕ ಕೂಟ ಅಂದರೆ ಗೂಢ ಅದರಲ್ಲಿ ಈ ಶ್ಲೋಕವನ್ನು ಎರಡು ರೀತಿಯಲ್ಲಿ ಓದಬಹುದು ಓದು ಮೇಲೆ ಕಾಣುವ ಅರ್ಥ ರೀತಿಯಲ್ಲಿ ಓದಿ ತೋರಿಸ್ತೇನೆ ಇದು ಭೀಷ್ಮರಿಗೆ ದ್ರೋಣ ಹೇಳುವ ಮಾತು ನದಿ ಜಲಂ ಕೇಶ ವನಾರಿಕೇತು ನದಿ ಜಲಂ ಕೇಶ ವನ ಅರಿಕೇತು ನಗಾಹ್ವಯೋ ನಾಮ ನಗಾರಿಸೂನು ಯಶೋಂಗನ ಅವೇಶಧರ ಕಿರೀಟಿ ಜಿತ್ವಾ ವಯಂ ನೇಷ್ಯತಿ ಚಾದ್ಯಗಾವ ಮೇಲ್ನೋಟಕ್ಕೆ ನೋಡಿದರೆ ನದಿ ನದಿ ಅಂದರೆ ತೀರ್ಥ ಇರುವ ಹರಿಯೋ ನದಿ ಜಲಂ ಮೇಲೆ ಜಲ ಇರುತ್ತೆ ಕೇಶವ ಕೇಶವ ಯಾಕೆ ಬಂದ ಕೃಷ್ಣಾ ನದಿಯಲ್ಲಿ ನಾರಿಕೇತು ನಾರಿ ಅಂದರೆ ಹೆಣ್ಣು ಮಗಳು ಹೆಣ್ಣು ಮಗಳನ್ನು ಧ್ವಜದಲ್ಲಿ ಇಟ್ಕೊಂಡವರು ಹೆಣ್ಣಿನ ಧ್ವಜ ಯಾವುದು ನಮಗೆ ಗೊತ್ತಿಲ್ಲ ನಗ ಕ್ವಯೋ ನಾಮ ನಗ ಅಂದರೆ ಬೆಟ್ಟ ಒಂದು ಬೆಟ್ಟದ ಹೆಸರು ಇಟ್ಕೊಂಡಿದ್ದಾನೊಬ್ಬ ನಗ ಅರಿಸೂನು ಬೆಟ್ಟಕ್ಕೆ ಶತ್ರುವಿನ ಮಗ ಅವನು ಏಷೋ ವೇಷಧರ ಕಿರೀಟಿ ಹೆಣ್ಣಿನ ಒಬ್ಬ ಬರ್ತಿದ್ದಾನೆ ತಲೆ ಮೇಲೆ ಕಿರೀಟ ಇಟ್ಕೊಂಡು ಅವನನ್ನು ಗೆದ್ದು ಹೇ ಭೀಷ್ಮ ಜಿತ್ವ ಅವ ನಮ್ಮನ್ನು ಕಾಪಾಡು ಯಂ ನೇಷ್ಯತಿ ಚಾದ್ಯಗಾವಹ ಇಲ್ಲದೇ ಇದ್ರೆ ನಮ್ಮನ್ನು ಅವನು ಗೆದ್ದು ಗೋವುಗಳನ್ನು ಬಿಡಿಸ್ಕೊಂಡು ಹೋಗಿಬಿಡ್ತಾನೆ ಅಂತ ಇದು ಮೇಲೆ ಕಾಣುವ ಅರ್ಥ ನದಿ ಜಲಂ ಕೇಶವ ನಾರಿಕೇತು ಹೀಗೆ ಬಿಡಿಸಿರಿ ಅಂತ ತಿಳಿಯೋದಿಲ್ಲ ನದೀಜ ಲಂಕೇಶವ ನಾರಿಕೇತು ಹೇ ನದೀಜ ನದಿಯಲ್ಲಿ ಹುಟ್ಟಿದವನೇ ಗಾಂಗೇಯ ಗಂಗಾಪುತ್ರನೇ ನದೀಜ ಲಂಕೇಶವನ ಹರಿಕೇತು ಲಂಕೇಶ ಅಂದ್ರೆ ಅವಣ ವನ ಅಂದ್ರೆ ಅಶೋಕವನ ಅರಿ ಅದಕ್ಕೆ ಶತ್ರುವಾದವನು ಹನುಮಂತ ಕೇತು ಕಪಿಧ್ವಜ ಕಪಿಯನ್ನ ಧ್ವಜಲ್ಲಿ ಉಡ್ಡವನು ನಗಾಹ್ವ ಯೋ ನಾಮ ನಗ ಅಂದ್ರೆ ಬೆಟ್ಟ ಅಂತ ಒಂದರ್ಥ ಮರ ಅಂತ ಒಂದರ್ಥ ನಗಚ್ಛತಿ ಇದ್ದು ಕಡಿಯ ಇರುವುದು ಮರದ ಹೆಸರಿಟ್ಕೊಂಡಿದ್ದಾನೆ ಅರ್ಜುನ ಅರ್ಜುನ ವೃಕ್ಷದ ಹೆಸರು ಮತ್ತಿ ಮರಕ್ಕೆ ಹೆಸರು ನಗ ಹೂ ಬೆಟ್ಟಗಳಿಗೆ ಇಷ್ಟವಾದವನು ಇಂದ್ರ ಇಂದ್ರನ ಪುತ್ರ ಅವನು ವೇಷ ಅಂಗನ ವೇಷಧರ ಕಿರೀಟಿ ಸ್ತ್ರೀ ವೇಷದಲ್ಲಿ ಬರ್ತಿದ್ದಾನೆ ಬರೀ ಕಿರೀಟ ಹಾಕೊಂಡಿಲ್ಲ ಕಿರೀಟಿ ಎನ್ನುವುದೇ ಅವನ ಹೆಸರು ಜಿತ್ವಾ ಭಯಂ ನೇಷ್ಯತಿ ಚಾದ್ಯಗಾವ ನಮ್ಮನ್ನು ಗೆದ್ದು ಗೋವುಗಳನ್ನು ಮರಳಿಸಿಕೊಂಡು ಹೋಗುವುದಕ್ಕೆ ಇದು ಅರ್ಜುನನೇ ಬಂದ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಿದ ಭಾಳ ಸೊಗಸಾದ ಶ್ಲೋಕ ಇದು ಅನೇಕರು ಇದನ್ನು ಒಂದನ್ನಾದರೂ ಉರು ಹಚ್ಚಿದರೆ ಸಂಸ್ಕೃತ ಭಾಷೆಯ ಸೊಗಸು ಇದು ನೋಡಿ ಇಂಗ್ಲೀಷ್ನಲ್ಲಿ ಬೇರೆ ಭಾಷೆಯಲ್ಲಿ ಈ ರೀತಿ ಕೂಟ ಶ್ಲೋಕ ಮಾಡುವುದಕ್ಕೆ ಬರೋದಿಲ್ಲ ಮತ್ತು ಮಹಾಭಾರತದ ಗಾಂಭೀರ್ಯ ಅರ್ಥವಾಗುತ್ತೆ ನಮ್ಮ ಹುಡುಗರಿಗೆ ಹೇಳಬೇಕು ಚಿಕ್ಕ ವಯಸ್ಸಿನವರೆಲ್ಲ ಮಹಾಭಾರತವನ್ನು ಓದಬೇಕು ಆಮೇಲೆ ಇದನ್ನು ಕೇಳಿದ ಪಕ್ಕದಲ್ಲಿದ್ದವನು ದುರ್ಯೋಧನಿಗೆ ಏನು ತಿಳಿಯಲಿಲ್ಲ ಇದು ಏನೋ ಮಾತಾಡ್ತಿದ್ದಾರೆ ನನ್ನನ್ನು ಬಿಟ್ಟು ಇವರು ಪರಸ್ಪರವಾಗಿ ತಿಳ್ಕೊಂಡು ಈಗ ಬಾಯಿ ಬಿಟ್ಟು ಹೇಳ್ದ ಅಯ್ಯ ತಾತ ಗುರುಗಳೇ ನಾವಿಲ್ಲಿ ಬಂದಿದ್ದೇವೆ ಏನು ಮಾತಾಡಿಕೊಂಡು ಯುದ್ಧ ಮಾಡಿಯೇ ತೀರುವುದು ವಿರಾಟನನ್ನು ಬಗ್ಗು ಬಡಿಯುವುದು ಗೋವುಗಳನ್ನು ಭಾರ ಮಾಡಿಕೊಂಡು ಹೋಗುವುದು ಅಂತ ಎದುರಿಗೆ ಯಾರು ಬಂದರು ಅವ್ರು ಬಂದರು ಇವರು ಒಂದು ಬರನಳೆ ಬಂದರು ಚಪ್ಪಾಳೆ ಹಾಕಿ ತಮಾಷೆ ಮಾಡೋ ಕಾಲವಲ್ಲ ಮಾತು ಕೊಟ್ಟಂತೆ ಅಲ್ಲಿಂದ ಹೊರಟಾಗಿ ಹೇಳಿದಂತೆ ಯುದ್ಧ ಮಾಡುವುದೇ ಹೋಗಬೇಕೆ ಹೊರತು ಉಕ್ತೋಯಮರ್ಥ ಆಚಾರ್ಯವು ಮಯ ಕರ್ಣೇನ ಚಾಸಕೃತಿ ನಾನು ಹೇಳಿದ್ದೇನೆ ಕರ್ಣನೂ ಹೇಳಿದ್ದಾನೆ ಏನು ಮಾ ದೊಡ್ಡ ವಿಷಯ ಇದು ಕುದುರೆ ಕೆನೀತು ಅಂದ್ರೆ ಹಾ ಅಂತೀರಿ ಯಾವನೋ ಹಿಂದಕ್ಕೆ ಓಡಿದ ಅಂತ ಹಿಡ್ಕೊಂಬಂದ್ರೆ ಹಾ ಅಂತ ಏನು ಮಹಾ ಆಶ್ಚರ್ಯವಾದ ವಿಷಯ ಅದು ಅವ್ರವ್ರ ಸಂಬಂಧಪಟ್ಟದ್ದು ಸರ್ವೇ ಸರ್ವೈ ಯೋದ್ಧವ್ಯಮಸ್ಮಾಭಿ ಇತಿ ನ ಸಮಯ ಕೃತಃ ನಾವು ಯುದ್ಧ ಮಾಡಿಯೇ ಮರಳುವವರು ಹೊರತು ಯುದ್ಧ ಮಾಡದೆ ಯಾರೋ ಇಬ್ಬರು ಬಂದಿದ್ದಾರೆ ಅಯ್ಯೋ ಪಾಪ ಅಂತ ಬಿಟ್ಟು ಬಿಡುವುದಲ್ಲ ಅಥಕಸ್ಮಾತ್ ಶಿತಾಹ್ಯೇತೆ ರಥೇಶು ರಥ ಸತ್ತಮಃ ಯಾಕೆ ನೀವು ಅಪಣೆಯ ಕೊಟ್ಟಿಲ್ಲ ಸೈನ್ಯಕ್ಕೆ ಯುದ್ಧ ಮಾಡ ಎದುರಿಗಿರೋರು ಇರಲಿ ಎರಡು ಸಾವಿರ ಜನ ಇರಲಿ ಎರಡು ಕೋಟಿ ಜನ ಇರಲಿ ಯುದ್ಧ ಮಾಡಬೇಕು ನಾವು ನಮ್ಮ ನಿಯಮದಂತೆ ಯಾರು ವಾಪಸ್ ಹೋಗ್ತೀರಿ ಯಮೇನ ವಾಪಿ ಸಂಗ್ರಾಮೇ ಕೋ ಹಾಸ್ತಿನಪುರಂ ವಜ್ರಣ ದೇವೇನ ಇಂದ್ರನೇ ಬರಲಿ ಯಮನೇ ಬರಲಿ ನಾವು ಹೆದರ್ತಕ್ಕದ್ದೆಲ್ಲ ಯುದ್ಧ ಮಾಡಬೇಕು ಆಗ ಕರ್ಣ ಕಟ್ಗೆ ಮಾತನ್ನು ಶುರು ಮಾಡಿದ ಕರ್ಣನಿಗೆ ದ್ರೋಣರನ್ನು ಕಂಡರಾಗ್ತಿರಲಿಲ್ಲ ಇವತ್ತಾಗೆ ಜಾತಿ ರಾಜಕೀಯ ಎಲ್ಲ ಕಡೆ ರಾಷ್ಟ್ರವನ್ನು ಜನರನ್ನು ಬಲಿ ತಗೊಳ್ತಾ ಇದೆ ಇಂಥದ್ದೊಂದು ವಿಷಮ ಪರಿಸ್ಥಿತಿ ಐದೂವರೆ ಸಾವಿರ ವರ್ಷಗಳ ಹಿಂದೆಯೂ ಮಹಾಭಾರತ ಕಾಲದಲ್ಲಿತ್ತು ಕರ್ಣ ದ್ರೋಣರ ಮೇಲೆ ವಿಷವನ್ನು ಕಾರ್ತಾನೆ ದುರ್ಯೋಧನೆ ಹೇಳಿದ ಅಯ್ಯ ನಾನಾಗಲೇ ಹೇಳಿದೆ ಈ ಆಚಾರ್ಯನನ್ನು ನಂಬಿ ನಾವು ಕರ್ಕೊಂಬರಬಾರ್ದಾಗಿತ್ತು ಇವರು ನಂಬಿ ಯುದ್ಧ ಮಾಡೋದಲ್ಲ ಈ ಗುರುಗಳು ಇವರಷ್ಟೇ ಅಲ್ಲ ಈ ಬ್ರಾಹ್ಮಣರ ಜಾತಿಯ ಅಷ್ಟು ಸಭೆಯಲ್ಲಿ ಪಂಡಿತರು ವಾಕ್ಯಾರ್ಥ ಮಾಡು ಅಂತ ಹೇಳು ಆ ಆಚಾರ್ಯ ಸ್ತತ್ರ ಶೋಭನಾ ಹುಳಿ ಮಜ್ಜಿಗೆ ಮಾಡಿ ಊಟ ಮಾಡಿಸು ಅಂತ ಹೇಳು ಮಜ್ಜಿಗೆ ಪಲ್ಯ ಮಾಡು ಅಂತ ಹೇಳು ಶಾಖಪಾಕಗಳನ್ನು ಮಾಡು ಭಕ್ಷ ಭೋಜ್ಯಗಳನ್ನು ಮಾಡು ಪ್ರಾಸಾದೇಶು ವಿಚಿತ್ರೇಷು ಗೋಷ್ಠೀಷು ಉಪವನೇಶು ಚ ಕಥಾ ವಿಚಿತ್ರ ಕುರ್ವಾಣ ಅಸ್ತತ್ರ ಶೋಭನಾ ಅನೇಕ ಶ್ಲೋಕಗಳಲ್ಲಿ ಪಂಡಿತರನ್ನು ನಿವಾಳಿಸಿ ಹಾಕ್ತಾನೆ ಆಚಾರ್ಯ ವೈ ಕಾರುಣಿಕಾ ಎಷ್ಟಾದರೂ ಬ್ರಾಹ್ಮಣರು ಎದುರು ಬಂದು ನೋಡಿದ್ರೆ ಕರುಣೆ ಉಂಟಾಗುತ್ತೆ ಪ್ರಾಜ್ಞಾಶ್ಚ ಅಪ ಅಪದರ್ಶಿನಃ ಕ್ರೂರವಾದ ಯುದ್ಧಕ್ಕೆ ಅವ್ರು ಯಾವತ್ತೂ ಒಗ್ಗುವುದಿಲ್ಲ ನೈತೆ ಮಹಾಭಯೇ ಪ್ರಾಪ್ತೆ ಸಂಪ್ರಷ್ಟವ್ಯ ಕಥಂಚನ ಆಪತ್ತಲ್ಲಿರುವವರು ಬ್ರಾಹ್ಮಣರನ್ನು ಕನ್ಸಲ್ಟ್ ಮಾಡಬಾರ್ದು ನಮ್ಮಷ್ಟು ನಾವು ಹೋಗಬೇಕು ಅವ್ರನ್ನ ಊರಲ್ಲೇ ಬಿಟ್ಟು ಬರೋಣ ಅಂತ ಹೇಳಿದೆ ಕೇಳಲಿಲ್ಲ ಗುರುಗಳು ನೀ ಕರ್ಕೊಂಡು ಬಂದಿದ್ದೀಯೇ ಕಷ್ಟ ಅನುಭವಿಸು ಅಂತ ಜಂಭವನ್ನು ಹೇಳ್ತಾ ತಾನು ಮಹಾಕ್ಷತ್ರಿಯನಂತೆಯೂ ದ್ರೋಣನನ್ನು ಹೀಯಾಳಿಸಿದ ಇದು ಎರಡು ಮೂರು ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಜಾತಿ ದ್ವೇಷ ಎಷ್ಟು ದೊಡ್ಡದಾಗಿತ್ತು ಎಂಬುದಾಗಿ ನಾನೊಬ್ಬನೇ ಸಾಕು ಈ ಎದುರಿಗೆ ಬಂದವನು ಅರ್ಜುನೇ ಬರಲಿ ಬೇಕಾದವರೇ ಬರಲಿ ಇಂದನೇ ಬಂದಿರಲಿ ನಾನೊಬ್ಬನೇ ಗೆಲ್ತೇನೆ ಅಂತ ಹೇಳಲಾಗಿ ಕೃಪಾಚಾರ್ಯನು ಬ್ರಾಹ್ಮಣ ಅವನಿಗೆ ಕೆರಳಿತು ತುಂಬ ಸಂಯಮಿ ಮೌನದಿಂದಿರುವವನು ಅವನು ಕೆರಳಿ ಹೇಳಿದ ಲೇ ಕರ್ಣ ನಾಲಿಗೆಯನ್ನು ಬಿಗಿ ಹಿಡಿ ಇನ್ನೂ ಯುದ್ಧವೇ ಆರಂಭವಾಗಿಲ್ಲ ಜಂಬ ಕೊಚ್ತಾ ಇದ್ದೀಯೇ ನಿನ್ನ ಕೇಳ್ತೇನೆ ಯಾವ ಯುದ್ಧದಲ್ಲಿ ನೀನು ಅರ್ಜುನನ್ ಎಲ್ಲಿ ಗೆದ್ದಿದ್ದೀಯ ಒಂದು ತೋರಿಸು ಘೋಷಯಾತ್ರೆಯಲ್ಲಿ ಓಡಿದವ್ ನೀನೇ ಅಲ್ಲವೇ ಅದು ಹಿಂದಿನ ಪ್ರಸಂಗ ಪ್ರತಿಯೊಂದರಲ್ಲಿ ನೋಡು ಅರ್ಜುನ ಎದುರಿಗೆ ಬಂದಾಗಲೆಲ್ಲ ಓಡ್ತಾ ಇದ್ದೀಯ ನೀನು ಒಂದು ಸಲವಾದರೂ ನೀನು ಗೆದ್ದಿದ್ದೀಯ ಕುರೂನ ಭ್ಯಜಯತೆ ಏಕಶ್ಚ ಅಗ್ನಿ ಮತರ್ಪಯತೆ ಅಗ್ನಿಯನ್ನು ತೃಪ್ತಿಪಡಿಸುವುದಕ್ಕೆ ಸಕಲ ದೇವಸೇನೆಯ ಜೊತೆಯಲ್ಲಿ ಒಬ್ಬನೇ ಅರ್ಜುನ ಹೋರಾಡಿದ ಏಕಶ್ಚ ಪಂಚವರ್ಷಾಣಿ ಬ್ರಹ್ಮಚರ್ಯಂ ಅಧಾರಯತೆ ಊರ್ವಶಿ ಮೈ ಮೇಲೆ ಬಿದ್ದು ಬೆಂದರೆ ತಳ್ಳಿದ ಶಿವನನ್ನ ಸೋಲಿಸಿದ ಇಂದ್ರನರ್ಧಾಸನದಲ್ಲಿ ಕೂತ ಅಸ್ಮಿನ್ನೇವ ಭವನೇ ಪಾರ್ಥೋ ಹೃತಾಂ ಕೃಷ್ಣಾಮವ ಜಯತೆ ಸೈಂಧವ ದ್ರೌಪದಿಯನ್ನು ಹೊತ್ತುಕೊಂಡು ಹೋದಾಗ ಇದೇ ಕಾಡಿನಲ್ಲಿ ಬಿಡಿಸ್ಕೊಂಬಂದವನು ಅರ್ಜುನನೇ ಏಕಶ್ಚ ಪಂಚವರ್ಷಾಣಿ ಏಕಸ್ಸೋಯಂ ಮರಿಂ ಜಿತ್ವ ಕುರುಣ ಮಕರೋದ್ಯಶಃ ಏಕೋ ಗಂಧರ್ವರಾಜಾನಂ ದುರ್ಯೋಧನ ಹೆಡಮುರಿಗೆ ಕಟ್ಟಿ ಗಂಧರ್ವರಾಜ ಘೋಷಯಾತ್ರಾ ಕಾಲದಲ್ಲಿ ಕರ್ಕೊಂಡು ಹೋದಾಗ ಬಿಡಿಸ್ಕೊಂಬಂದವನು ಅರ್ಜುನನೇ ಅಲ್ಲವೇ ನೀನು ಯಾವ ಯುದ್ಧದಲ್ಲಿ ಅರ್ಜುನ ಶಮನ ಏನು ಮಾಡಿದ್ದೀಯೆ ಒಪ್ಪಿಸು ಅಂತ ಕೇಳಲಾಗಿ ಅದು ಬಾಯಿಗೆ ಬಾಯಿಗೆ ಹತ್ತು ಏಕವಚನದಲ್ಲಿ ಬೈತಾನೆ ಕರ್ಣನ ಹೀನ ಪ್ರಜ್ಞೆ ನಮ್ಮ ಕನ್ನಡದ ಕವಿಗಳು ಯಾಕೋ ಕರ್ಣನ ತುಂಬ ಹೊಗಳುತ್ತಾರೆ ಮೂಲ ಭಾರತಕ್ಕೆ ಅತ್ಯಂತ ಭಿನ್ನವಾದ ರೀತಿಯಲ್ಲಿ ಕರ್ಣನ ಜಂಬಕೋರತನ ಬ್ರಾಹ್ಮಣ ದ್ವೇಷ ಕೃಷ್ಣನಲ್ಲಿ ಭಕ್ತಿ ಅಂತ ಒಂದು ಕಡೆ ತೋರಿಸಿದ್ರು ನಿಜವಾದ ದೈವಭಕ್ತಿ ಇರಲಿಲ್ಲ ಅವನಲ್ಲಿ ಸಹಸ್ರ ಕವಚನೆಂಬ ಒಬ್ಬ ಅಸುರ ಪ್ರವೇಶ ಮಾಡಿದ್ದ ಅಂತ ಕಥೆಯನ್ನು ಹೇಳ್ತಾರೆ ಭದ್ರಿಕಾಶ್ರಮದಲ್ಲಿ ನರನಾರಾಯಣರು ತಪಸ್ಸು ಮಾಡನ್ನು ಕೆಡಿಸುವುದಕ್ಕೆ ಸಹಸ್ರ ಕವಚ ಎಂಬ ಒಬ್ಬ ಅಸುರ ಹೋಗಿ ಯುದ್ಧ ಮಾಡ್ತಾನೆ ಆಗ ನರನಾರಾಯಣರಲ್ಲಿ ಒಬ್ಬ ಅವನ ಜೊತೆಯಲ್ಲಿ ಸಾವಿರ ವರ್ಷ ಯುದ್ಧ ಮಾಡ್ತಾ ಇನ್ನೊಬ್ಬರು ತಪಸ್ಸನ್ನು ಮಾಡ್ತಾ ಒಂಬೈನೂರ ಒಂಬತ್ತೊಂಬತ್ತು ಕವಚಗಳನ್ನು ಕತ್ತರಿಸಿ ಹಾಕಿದಾಗ ಓಡಿ ಹೋದವನು ಈ ಕರ್ಣನಲ್ಲಿ ಬಂದು ಸೇರಿಕೊಂಡಿದ್ದ ಅದಕ್ಕಾಗಿ ಹುಟ್ಟುವಾಗಲೇ ಅವನಲ್ಲಿ ಕವಚ ಪ್ರಾಪ್ತವಾಗಿದ್ದು ದೈವದತ್ತವಲ್ಲ ಅದು ಆಸುರಿ ಪ್ರಾಪ್ತಿ ಅಂತ ಇಲ್ಲಿ ಮಹಾಭಾರತದಲ್ಲಿ ಉಕ್ತವಾಗಿದೆ ಆದ್ದರಿಂದ ಅವನ ತಲೆಯಲ್ಲಿ ವಿಚಿತ್ರವಾದ ಬುದ್ಧಿ ಭಾವನೆ ವಿಕಲ್ಪ ಕುಬುದ್ಧಿ ಉಂಟಾಗಿ ಹೀನಾಮಾನವಾಗಿ ಬೈತ ಇದೆಲ್ಲ ಬಿಟ್ಟುಬಿಟ್ರು ನಮ್ಮ ಕನ್ನಡದ ಕವಿಗಳು ಪಂಪನಾಗಲಿ ಕುಮಾರವ್ಯಾಸನಾಗಲಿ ನೂರು ಭಾರತಕ್ಕೆ ನ್ಯಾಯವನ್ನು ಮಾಡಿಲ್ಲ ಅನ್ನೋದು ಪಂಡಿತರ ಮತ ಇದ್ದದ್ದನ್ನು ಇದ್ದಾಗಿ ಹೇಳಬೇಕು ರಂಜನೆಗೋಸ್ಕರ ಬರೆದ್ರೆ ಕಾವ್ಯವಾಗುತ್ತೆ ತತ್ವಕ್ಕಾಗಿ ಬರೆದ್ರೆ ಮಾತ್ರ ಗ್ರಂಥ ಅಶ್ವತ್ಥಾಮನ ಕೋಪ ಬಂತು ತನ್ನ ತಂದೆಯನ್ನು ಸೋದರ ಮಾವನಾದ ಕೃಪಾಚಾರ್ಯನನ್ನು ಹೀನಾಮಾನವಾಗಿ ಬೈತಾ ಇದ್ದದ್ದು ನೋಡಿ ಕತ್ತಿಯನ್ನು ಬಿಚ್ಚಿದ ಅಶ್ವತ್ಥಾಮ ಎಲ್ಲ ಕರ್ಣ ಅವತ್ತಿಂದ ನೋಡ್ತಾ ಇದ್ದೇನೆ ನಾನು ದುರ್ಯೋಧನನಿಗೋಸ್ಕರ ಸೇರಿಸ್ಕೊಂಡಿದ್ದೇನೆ ಇವತ್ತಿನ ತಲೆಯನ್ನು ತೆಗೆದು ಬಿಡ್ತೇನೆ ಎಂಬುದಾಗಿ ಹೇಳಿ ಏನು ಹೇಳೋ ಮಾತು ಒಂದಕ್ಕೊಂದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವರ್ಣಾಶ್ರಮಗಳಲ್ಲಿ ಹೇಳ್ತಾರೆ ಚಾತುರ್ವರ್ಣ್ಯಸ್ಯ ಕರ್ಮಾಣಿ ವಿಹಿತ ನಿಸ್ವಯಂಭುವ ಚತುರ್ಮುಖ ಬ್ರಹ್ಮ ಮಾಡಿದ್ದಾನೆ ಬ್ರಾಹ್ಮಣ ಅಧ್ಯಯನ ಮಾಡಬೇಕು ಕ್ಷತ್ರಿಯ ಯುದ್ಧ ಮಾಡಬೇಕು ವೈಶ್ಯ ವ್ಯಾಪಾರ ಮಾಡಬೇಕು ನಾಲ್ಕು ವರ್ಣಕ್ಕೆ ಸೇವೆ ಮಾಡಬೇಕು ಶೂದ್ರ ಎಂಬುದಾಗಿ ನೀನು ಯಾವ ಸೇವೆ ಮಾಡಿದ್ದೀಯೇ ನೀ ಬ್ರಾಹ್ಮಣನೇ ನೀ ಕ್ಷತ್ರಿಯನೇ ಬರೀ ಒಂದು ಸೂತ ನಿನ್ನ ಕೈಲೇನಾಗುತ್ತೆ ತಥಾಧಿಗಮ್ಯ ಕೋ ವಿಕಥೇತ ವಿಚಕ್ಷಣ ಯಾವ ಯಜ್ಞ ಮಾಡಿದ್ದೀಯೆ ಎಷ್ಟು ದಾನ ಕೊಟ್ಟಿದ್ದೀಯೆ ಕಥಮದ್ವೈರಥಂ ಯುದ್ಧಂ ಯತ್ರ ಜೈಷೀ ಧನಂಜಯಂ ಅರ್ಜುನ್ ಜೊತೆಯಲ್ಲಿ ಸಮಸಮವಾಗಿ ಯುದ್ಧ ಮಾಡಿದ ಒಂದು ಪ್ರಸಂಗ ಹೇಳು ಬೇಡ ನಕುಲಂ ಸಹದೇವಂ ವಾ ಧನಂ ಯೇಷಾಂತಯಾಹೃತಂ ನಕುಲ್ನಲ್ಲಿ ಎಗೆದಿದ್ದೀಯೇ ನಿನಗೆ ಗೊತ್ತಿರೋದಿದೆ ದ್ರೌಪದಿ ಮಾನ ಕೆಡಿಸು ಅಂತ ಹೇಳಿಕೊಟ್ಟೆಲ್ಲ ದುರ್ಯೋಧನನಿಗೆ ಸಭೆಯಲ್ಲಿ ಇಂಥ ಕೆಟ್ಟ ಬುದ್ಧಿಯನ್ನು ಬಿಟ್ಟು ನಿನಗೆ ಸಾಚಾ ಬುದ್ಧಿಯಲ್ಲಿದೆ ಯುಧಿಷ್ಠಿರೋ ಜತ ಕಸ್ಮಿನ್ನಿ ಯುಧಿಷ್ಠಿರಲ್ಗೆದ್ದಿದ್ದೀಯ ನೀನು ತತ್ರ ಕಿಂವಿದರೋ ಬ್ರವೀತೆ ಮೂಲಮೇಷಾಂ ಮಹತ್ಕೃತಂ ಮೂ ಧರ್ಮದ ಮೂಲವನ್ನೇ ಕತ್ತರಿಸಿದೆಯಲ್ಲ ಪಾಪಿ ದ್ರೌಪದಿಗೆ ಅವಮಾನ ಮಾಡಿದವನು ನೀನಲ್ವೇ ನಿನ್ನಿಂದಲ್ವೇ ದುರ್ಯೋಧನ ಕೆಟ್ಟದ್ದು ಅಲ್ಲಿ ಕೆಟ್ಟ ಸಾಕು ಅಂತ ತಿಳ್ಕೊಳ್ಳದೆ ಇಲ್ಲಿ ಬಂದು ಮತ್ತೆ ಜಗಳವನ್ನು ಬೆಳೆಸ್ತಾ ಇದ್ದೀಯೆ ತತ್ವ ವಿಶಿಷ್ಟಂ ವೀರ್ಯಣ ಧನುಷ್ಯಂ ಅಮರರಾಟ್ ಸಮಂ ಇಂದ್ರನಿಗೆ ಸಮನಾಗಿದ್ದಾನೆ ಅರ್ಜುನ ವಾಸುದೇವ ಸಮಂ ಯುದ್ಧೆ ಬೇಕಾದರೆ ಕೃಷ್ಣನಿಗೆ ಸಮವಾಗಿದ್ದಾನೆ ಪಾರ್ಥಂ ಕೋ ನ ಪೂಜೆಯೇತ್ ಅಂಥ ಪಾರ್ಥನನ್ನು ನನ್ನ ತಂದೆ ಶಿಷ್ಯ ಅಂತ ಅಭಿಮಾನಿಸಿ ಕಣ್ಣೀರು ಹಾಕಿ ಗೌರವಿಸಿದರೆ ನಿನಗೆ ಹೊಟ್ಟೆ ಉರಿ ಬರಬೇಕು ಅಂಥ ಕೆಲಸ ಏನು ಮಾಡಿದ್ದಿ ಅಂತ ಇದು ಮೂವರಲ್ಲಿ ಚಕಮಕಿ ಹೊತ್ತುಬಿಡ್ತು ಕೃಪಾಚಾರ್ಯ ದ್ರೋಣ ಒಂದು ಕಡೆ ಅಶ್ವತ್ಥಾಮ ಒಂದು ಕಡೆ ಕರ್ಣ ಒಂದು ಕಡೆ ಇಲ್ಲಿ ಭೀಷ್ಮ ಮತ್ತೆ ಶುರು ಮಾಡಿದ ದುರ್ಯೋಧನನ ಕರೆದ ನೋಡಪ್ಪ ಊರಲ್ಲಿ ಹೇಳಿದ್ದು ಯುದ್ಧ ಮಾಡಬೇಕು ಅಂತ ಎಲ್ಲ ಸರಿ ಆದರೆ ಇಲ್ಲಿ ಪ್ರಸಂಗವೇ ತುಂಬ ವಿಚಿತ್ರವಾಯಿತು ನಮ್ಮ ನಮ್ಮಲ್ಲಿಯೇ ಐಕಮತ್ಯವಿಲ್ಲ ಯುದ್ಧ ಮಾಡಿದರೆ ಅಲ್ಲಿ ಎದುರಿಗಿರೋನು ಅರ್ಜುನ ನಮ್ಮನ್ನೆಲ್ಲ ಸಂಹಾರ ಮಾಡಿಬಿಡ್ತಾನೆ ನನಗೀಗಲೂ ಅನಿಸುತ್ತೆ ಕಾಲ ಮಿಂಚಿಲ್ಲ ಹೇಗಿದ್ದರೂ ಅಜ್ಞಾತವಾಸವನ್ನು ಪೂರೈಸಿದ್ದಾರೆ ಪಾಂಡವರು ನೀನಾಗಿಯೇ ಕರೆದು ಧರ್ಮರಾಜನಿಗೆ ಏನೂ ಆಗಿದ್ದು ಮರೆತು ಬಿಡು ಅಣ್ಣ ಅಂತ ಕೇಳಿಕೊಂಡು ಅವನ ರಾಜ್ಯವನ್ನು ಅವನಿಗೆ ಒಪ್ಪಿಸಿ ಮರ್ಯಾದೆಯಿಂದ ಕರ್ಕೊಂಡು ಹೋಗಿ ಇಂದ್ರಪ್ರಸ್ಥವನ್ನು ಕೊಟ್ಟರೆ ಎಲ್ಲವೂ ಸುಖಾಂತದಲ್ಲಿ ಮುಗಿಯುತ್ತೆ ನನ್ನ ಮಾತನ್ನು ಕೇಳು ವೃತ ಸಾಯಬೇಡ ಭೀಷ್ಮ ಬುದ್ಧಿ ಹೇಳಿದ ಬೇಕಾದಷ್ಟು ಹೇಳಿದ್ದಾನೆ ಫೋರ್ಸ್ಫುಲ್ ಇಲ್ಲ ಬಲಾತ್ಕಾರವಾಗಿ ಏನೇ ಮಾಡದೇ ಇದ್ದರೆ ಬಿಟ್ಟು ಹೋಗ್ತೇನೆ ಅಂತ ವಿದುರನ ರೀತಿಯಲ್ಲಿ ಹೇಳಲಿಲ್ಲ ಅಂತ ಅವನ ಮೇಲೆ ಆಕ್ಷೇಪ ಅದಕ್ಕೆ ಅವನು ದುರ್ಯೋಧನ ಕೋಪಗೊಂಡು ಅದನ್ನು ಬಂದು ಇಲ್ಲಿ ಹೇಳೋದಕ್ಕೆ ನಿಮ್ಮನ್ನು ಕರ್ಕೊಂಡ್ಬಂದೆ ನಾನು ನಿಮ್ಗೆ ಇಷ್ಟ ಇಲ್ಲದೆ ಆದರೆ ಬಿಟ್ಬಿಡಿ ಮಾಡಲೇಬೇಕು ನಾ ಮಾಡ್ತೇನೆ ಎಂದಾಗ ದ್ರೋಣನು ಸೇರಿಸಿದ್ರು ಮಾತನ್ನು ನೋಡು ಅವನು ಒಬ್ಬನೇ ನೋಡು ಕಾಂಡವನದಲ್ಲಿ ದೇವತೆಗಳನ್ನು ಸೋಲಿಸ್ತಾ ನಾವು ಮಾಡಿಬಿಡ್ತಾನೆ ಒಪ್ಪಿಸ್ಬಿಡು ಅಂತ ಹೇಳಲಾಗಿ ಆಚಾರ್ಯ ಏವ ಕ್ಷಮತಾಂ ಶಾಂತಿರತ್ರ ವಿಧೀಯತಾಂ ಅವ್ರ ಕಾಲಿಗೆಲ್ಲ ಬಿದ್ದ ಸಮಯ ಸಾಧಕನಾಗಿ ಗುರುಗಳೇ ಭೀಷ್ಮರೇ ಅಶ್ವತ್ಥಾಮ ಸ್ನೇಹಿತ ಕ್ಷಮಿಸಿಪ ನಮ್ಮ ನಮ್ಮಲ್ಲಿ ಜಗಳ ಆಗೋದು ಬೇಡ ಬಂದಿದ್ದೇವೆ ಹೇಗೋ ಒಂದು ಮಾಡಿ ಯುದ್ಧವನ್ನು ಮುಗಿಸೋಣ ದಯವಿಟ್ಟು ನಮ್ಮ ನಮ್ಮಲ್ಲಿ ಜಗಳ ಬೇಡ ಅಂತ ವಿಷಯವನ್ನು ಬೇರೆ ಕಡೆಗೆ ತಿರುಗಿಸಿ ಕ್ಷಮ ಯಾಚನೆ ಮಾಡ್ತಾನೆ ಸರಿ ಆಗಿದೆ ಯುದ್ಧ ಮಾಡಬೇಕೋ ಮಾಡೋಣ ಆದರೆ ನೋಡು ಈಗ ಪಾಂಡವರು ಅವರ ವನವಾಸ ಅಜ್ಞಾತವಾಸ ಅವಧಿ ಮುಗಿದಿಲ್ಲ ಅಂತ ನೀನು ಅಂಡಭಂಡದ ಮಾತನ್ನು ಆಡಬಾರದು ಕರ್ಣ ಹೇಳ್ದ ಇಲ್ಲ ಇಲ್ಲ ಇನ್ನೂ ಇದೆ ಅಜ್ಞಾತವಾಸದ ಕಾಲ ಅಂದಾಗ ದ್ರೋಣರು ಭೀಷ್ಮರು ಸೇರಿ ಲೆಕ್ಕಾಚಾರ ಮಾಡಿ ಇದು ಅಜ್ಞಾತವಾಸವು ವನವಾಸವು ಮುಗಿದು ಹದಿಮೂರು ವರ್ಷದ ಮೇಲೆ ಐದು ತಿಂಗಳು ಚಾಂದ್ರಮಾನ ಒಂದು ತಿಂಗಳು ಸೌರಮಾನ ಲೆಕ್ಕಾಚಾರ ಒಪ್ಪಿಸಿದ ಮೇಲೆ ಕರ್ಣನ ಮುಖ ಮುಚ್ಚಿತು ಕರ್ಣನ ಬಾಯಿ ಮುಚ್ಚಿತು ಆದರೂ ಯುದ್ಧ ಮಾಡಬೇಕು ಹೀಗಾಗಿ ಯುದ್ಧ ಆರಂಭವಾಯಿತು ಈ ಯುದ್ಧದ ಭೀಭತ್ಸ ವರ್ಣನೆಯನ್ನು ಕೊಟ್ಟಿದ್ದಾರೆ ಹತ್ತೆಂಟು ಅಧ್ಯಾಯಗಳಲ್ಲಿ ರಥಿ ಶರೀ ಚಾರುತಲಿ ನಿಶಂಗಿ ಶಂಖಿ ಪತಾಕಿ ಕವಚಿ ಕಿರೀಟಿ ಖಡ್ಗೀ ಚ ಧನ್ವಿ ಚ ವಿಭಾತಿ ಪಾರ್ಥ ಶಿಖೀವೃತ ಸೃಗ್ಭೀವ ಅಜ್ಜ ಸಿಕ್ತ ಕೈಯಲ್ಲಿ ಗಾಂಡೀವ ಅವನು ಧರಿಸಿದ್ದ ರಥ ಯಾರದ್ದೇ ಇರಲಿ ನೆನೆಸಿಕೊಂಡ ಕೂಡಲೇ ಅದು ಅಗ್ನಿದತ್ತ ರಥವಾಗಿ ಮಾರ್ಪಟ್ಟಿತು ಧ್ವಜವೇ ಬಂದು ಸೇರಿತು ಕುದುರೆಗಳು ಬದಲಾಗಿ ಬಿಟ್ಟವು ಸಾಕ್ಷಾತ್ ಅರ್ಜುನ ತನ್ನ ರಥದಲ್ಲಿಯೇ ಇದ್ದಾನೆ ರಥೀ ಶರೀ ಬಾಣ ಇದೆ ಚಾರು ಚಾರುತಲಿ ನಿಶಂಗಿ ಕೈ ಚುರುಕು ಹೇಗಿದೆ ನೋಡು ಕೈಗೆ ಆ ಉಗುರುಗಳಿಗೆ ತ್ರಾಣವನ್ನು ರಕ್ಷಣೆ ಒಂದು ಮೆಟಲ್ ಪೀಸ್ ಆ ಬಾಣ ತಗಲ್ದೇ ಇರಲಿ ಅಂತ ಏನು ಹಾಕ್ಕೊಳ್ತಾ ಇದ್ರು ಕವಚ ಕಟ್ಟಿದ್ದಾನೆ ಶಂಖಿ ಪತಾಕಿ ಕವಚಿ ಕಿರೀಟಿ ಖಡ್ಗೀಚ ಧನ್ವಿ ಇವನನ್ನು ಯಾರು ಸೋಲಿಸ್ತಾರೆ ಎಂಬುದಾಗಿ ದ್ರೋಣಾಚಾರ್ಯರು ಆ ಅರ್ಜುನ್ ರಥವನ್ನು ನೋಡಿ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾರೆ ಆಮೇಲೆ ಅರ್ಜುನ ಏನು ಮಾಡಿದ ದೂರದಲ್ಲೇ ಗುರುಗಳಿಗೆ ತಲೆಬಾಗಿದ ತುಂಬ ಚೇತೋಹಾರಿಯಾದ ಪ್ರಸಂಗ ಬಿಲ್ಲನ್ನು ಕೈಗೆತ್ಕೊಂಡು ಹಣೆಯಲ್ಲಿ ಮುಟ್ಟಿ ದ್ರೋಣರನ್ನು ನೆನೆಸಿಕೊಂಡ ಎರಡು ಬಾಣಗಳನ್ನು ತೆಗೆದ ಬತ್ತಳಿಕೆಯಿಂದ ಬತ್ತದೇ ಇರುವ ಅಕ್ಷಯ ತೂಣೀರ ಎರಡು ಬಾಣಗಳನ್ನು ಹೂಡಿ ನೇರವಾಗಿ ಗುರುಗಳ ಪಾದಕ್ಕೆ ಬರುವಂತೆ ಬಿಟ್ಟರೆ ಆ ಎರಡೂ ಬಾಣಗಳು ಬಂದು ದ್ರೋಣರ ಪಾದ ಎಲ್ಲಿತ್ತು ಅಲ್ಲಿಯೇ ಬಿದ್ದು ಅಭಿವಾದನೆ ಮಾಡುವಂತೆ ಬಿದ್ದವು ಅಷ್ಟು ಕ್ಯಾಲ್ಕುಲೇಟೆಡ್ ಮೂವ್ ಅದನ್ನು ನೋಡಿಯೇ ಕಣ್ಣು ನಮಗೆ ಹೇಳೋರಿಗೆ ಕಣ್ಣಲ್ಲಿ ನೀರು ಬರುತ್ತೆ ದ್ರೋಣರಿಗೆ ಕಣ್ಣಲ್ಲಿ ಆನಂದ ಉಂಟಾಯಿತು ದುರ್ಯೋಧನ ಹೇಳಿದರು ನೋಡಿ ಇಂಥದ್ದೊಂದು ಶಕ್ತಿ ನಿನಗಿದೆಯೇನೋ ಅವನಿಗೆ ಪಾಠ ಹೇಳಿಕೊಟ್ಟು ಸಾರ್ಥಕವಾಯಿತು ಯುದ್ಧ ಗುರುಗಳ ಸ್ಮರಣೆಯನ್ನು ಮಾಡ್ತಾ ನನ್ನನ್ನು ಮರ್ತಿಲ್ಲ ನೋಡು ನನ್ನ ಶಿಷ್ಯ ಅಂತ ಅವರು ಹೇಗಿದ್ದಾರೆ ಅಲ್ಲಿಂದ ಆಚೆಗೆ ಅದು ರಣರಂಗ ಅನೇಕ ಅಂಗಳದಲ್ಲಿ ಯುದ್ಧ ಪ್ರಾರಂಭವಾಗಿ ಆ ಸೈನ್ಯ ಒಂದು ಇನ್ನೊಂದು ಪಕ್ಷದಲ್ಲಿ ಹೊಡೆದಾಡಬೇಕು ಅರ್ಜುನಸ್ಯ ಕರ್ಣಾದೀನ್ ಪ್ರತ್ಯಾಕ್ರಮಣಂ ಅರ್ಜುನ ಭೀಷ್ಮರನ್ನು ದ್ರೋಣರನ್ನು ಬಿಟ್ಟು ಕರ್ಣನನ್ನು ನಟಿಸಿಕೊಂಡು ಹೋದ ಈ ಪಾಪಿಯಿಂದ ಇಷ್ಟ ಆಯಿತು ಅಂಥೇಳಿ ಕರ್ಣ ಓಡಿ ಹೋದ ವಿಕರ್ಣ ಓಡಿ ಹೋದ ಕರ್ಣ ಪರಾಜಯಶ್ಚ ಓಡಿ ಹೋದ ಇನ್ನೊಂದು ಕಡೆಯಿಂದ ಬರ್ತಾನೆ ಆಮೇಲೆ ಕೌರವ ಸೇನೆಯನ್ನು ಸಂಹಾರ ಮಾಡ್ತಾನೆ ಕೌರವರ ಜೊತೆಯಲ್ಲಿ ಬಂದಿದ್ದ ಸೈನ್ಯ ಎಲ್ಲ ಸತ್ತು ಕೆಳಗೆ ಬಿತ್ತು ಉತ್ತರೇಣ ಅರ್ಜುನ ರಥಸ್ಯ ಕೃಪಾಚಾರ್ಯ ಸನ್ನಿಧಾನೇನ ಅರ್ಜುನ ರಥವನ್ನು ಕೃಪಾಚಾರ್ಯನ ಸೈನ್ಯದ ರಥದ ಬಳಿ ಕರ್ಕೊಂಡು ಹೋದ ಉತ್ತರ ಕುಮಾರ ಅಷ್ಟು ಧೈರ್ಯ ಬಂದಿತ್ತು ಅವನಿಗೆ ಅದನ್ನು ನೋಡಿದ್ರು ಕೃಪಾಚಾರ್ಯರು ಕಣ್ಣಲ್ಲಿ ನೀರಾಗ್ತಾರೆ ದೂರದಿಂದ ಆಶೀರ್ವಾದ ಮಾಡ್ತಾರೆ ಮಗು ಬದುಕಿದ್ಯಾಪ ಹದಿಮೂರು ವರ್ಷಕ್ಕೆ ಪ್ರಾಥಮಿಕ ಶಿಕ್ಷಣ ಆಗಿದ್ದು ಕೃಪಾಚಾರ್ಯರ ಬಳಿಯಲ್ಲಿ ಅವರ ಹೃದಯದ ಭಾವನೆಗಳಿಗೆಲ್ಲ ಕ್ಯಾಮ್ರಾ ಹಾಕಿಬಿಟ್ಟಿದ್ದಾರೆ ನೀವು ಕ್ಯಾಮ್ರಾ ಹಾಕೋದು ದೊಡ್ಡದಲ್ಲ ವೇದವ್ಯಾಸರು ಕ್ಯಾಮ್ರಾ ಹಾಕಿ ದ್ರೋಣರ ಭೀಶ್ವರ ಕೃಪಾಚಾರ್ಯ ಹೃದಯದ ಒಳಗಿಂದ ಆ ಎಲ್ಲ ಶ್ಲೋಕಗಳನ್ನು ಓದುವುದಕ್ಕೆ ವೇಳೆಯಿಲ್ಲ ದೇವತೆಗಳೆಲ್ಲ ಬರ್ತಿದ್ದಾರೆ ಮೇಲುಗಡೆಯಲ್ಲಿ ಯಾರ್ಯಾರು ಬಂದರು ಗಂಧರ್ವರು ವಸುಗಳು ಆದಿತ್ಯರು ರುದ್ರರು ಅಷ್ಟಕಶ್ಚ ಶಿಬಿಶ್ಚೈವ ಯಯಾತಿ ನಹುಷ ಗಯ ಚಂದ್ರವಂಶದ ಹಳೆಯ ದೊರೆಗಳು ಮನುಹು ಪೂರು ರತ್ನ ರಘು ಭಾನು ಕೃಷಾಶ್ವ ಸಗರಹ ನಲಹ ಎಲ್ಲರೂ ಬಂದು ಬಂದು ಹರಿಸ್ತಾ ಇದ್ದಾರೆ ಅರ್ಜುನ್ ನೋಡ್ತಾ ಇದ್ದಾರೆ ಚಂದ್ರವಂಶದ ಕೀರ್ತಿ ನೆನ್ನೆಲ್ಲಿದೆ ಮಗು ನೀನು ಚೆನ್ನಾಗಿ ಯುದ್ಧ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಕೃಪಾಚಾರ್ಯನಿಗೆ ಅರ್ಜುನಿಗೆ ಯುದ್ಧವಾಯಿತು ಕೃಪಾಚಾರ್ಯನ ರಥದಲ್ಲಿ ಯಜ್ಞವೇದಿಕೆ ಚಿಹ್ನೆಯಾಗಿತ್ತು ಅನ್ನೋ ಅಂಶವನ್ನು ಇಲ್ಲಿ ಹೇಳಿದ್ದಾರೆ ಕೌರವ ಸೈನಿಕರು ಎಷ್ಟೇ ಸಹಾಯಕ ಬಂದರೂ ಕೃಪನ ಜೊತೆಗೆ ಅರ್ಜುನನ್ನು ಹಿಮ್ಮೆಟ್ ಆಗೋದಿಲ್ಲ ಅವರ ಕೈಯಲ್ಲಿ ಅರ್ಜುನ ಮತ್ತು ದ್ರೋಣಾಚಾರ್ಯರ ಪ್ರಥಮ ಯುದ್ಧ ಏರ್ಪಡ್ತದೆ ದ್ರೋಣರು ಮೂರ್ಛೆ ಹೋಗ್ತಾರೆ ಅಶ್ವತ್ಥಾಮ ಬರ್ತಾನೆ ಅರ್ಜುನ ಜೊತೆ ಯುದ್ಧವಾಗುತ್ತೆ ಎರಡನೇ ಸಲ ಕರ್ಣನಿಗೆ ಮತ್ತು ಅರ್ಜುನನಿಗೆ ಚಕಮಕಿ ಯುದ್ಧ ಪ್ರಾರಂಭವಾಗುತ್ತೆ ಅರ್ಜುನೇನ ಉತ್ತರಸ್ಯ ಆಶ್ವಾಸನಂ ದುಶ್ಯಾಸನಸ್ಯ ಪರಾಜಯಶ್ಚ ದುಃಶಾಸನ ಪರಾಜಯಗೊಳಿಸ್ತಾನೆ ಇದು ಸಾಯಂಕಾಲ ತನಕ ಆಯಿತು ಕೌರವ ಮಹಾರಥಿಗಳ ಜೊತೆಯಲ್ಲೆಲ್ಲ ಯುದ್ಧ ಮಾಡ್ತಾನೆ ಅರ್ಜುನಂ ಪ್ರತಿ ಕೌರವ ಮಹಾರಥಾನಾಂ ಆಕ್ರಮಣಂ ಪರಾಜಯಂ ಪ್ರಾಪ್ಯ ಎಲ್ಲ ಅತಿರಥರು ಸುತ್ತುವರೆದು ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡ್ತಾರೆ ಅರ್ಜುನ ತನ್ನನ್ನು ಕೇಂದ್ರ ಮಾಡಿಕೊಂಡು ಬಿಲ್ಲನ್ನು ಪರಿಧಿ ಮಾಡಿಕೊಂಡು ಸುತ್ತುವರೆದು ಗಾಂಧರ್ವಾಸ್ತ್ರ ಪ್ರಯೋಗ ಮಾಡಿ ಅಷ್ಟೋ ಜನರನ್ನು ಚದುರಿಸ್ತಾನೆ ಭೀಷ್ಮರನ್ನು ಮೂರ್ಛಗೊಳಿಸ್ತಾನೆ ಕೊನೆಯಲ್ಲಿ ಇನ್ನೇನು ಸೂರ್ಯ ಮುಳುಗಬೇಕನ್ನುವಷ್ಟರಲ್ಲಿ ಸತ್ತವರು ಸತ್ರು ಬದುಕಿದ್ದವರು ಬದುಕಿದ್ರು ಮಹಾವೀರರೆಲ್ಲ ಇದ್ದರು ಗಾಂಧರ್ವಾಸ್ತ್ರ ಪ್ರಯೋಗ ಮಾಡ್ತಾನೆ ಇದು ಗಾಂಧರ್ವಾಸ್ತ್ರ ಪ್ರಯೋಗದ ಎಷ್ಟೋ ರೀತಿಗಳನ್ನು ಹೇಳಿದ್ದಾರೆ ರಾಮಾಯಣದಲ್ಲಿದ್ದದ್ದು ಯುದ್ಧ ಭೂಮಿಯೆಲ್ಲ ರಾಮಮಯವಾಯಿತು ಇಲ್ಲಿ ಗಾಂಧರ್ವಾಸ್ತ್ರ ಅಂದರೆ ಎಲ್ಲರೂ ಚಿಟಿಕೆ ಹಾಕ್ತಾ ಬಾಯಲ್ಲಿ ಆ ಅಂತ ಹಾಗೆ ಮಲಗಿಬಿಟ್ರು ಸ್ವಾಪನಾಸ್ತ್ರ ಎಲ್ಲಿದ್ದರೆ ಅಲ್ಲೇ ಒರಗಿಬಿಟ್ರು ಆಗ ಉತ್ತರ ಕುಮಾರ್ನ ಹೇಳಿದ ಅರ್ಜುನ ನೋಡು ಯಾರನ್ನೂ ಸಾಯಿಸಬಾರ್ದು ದೊಡ್ಡವ್ರನ್ನ ಅಂತ ಬಿಟ್ಟಿದ್ದೇವೆ ಹುಡು ಸೈನ್ಯ ಹೋಯಿತು ನಿನ್ನ ತಂಗಿ ಹೇಳಿದ್ದಲ್ಲ ಏನೇನು ಬಟ್ಟೆ ಬೇಕು ಅವಳಿಗೆ ಬಟ್ಟೆನೂ ತಗೋ ಒಬ್ಬರ ಮೈ ಮೇಲೆ ಒಂಚೂರು ಬಟ್ಟೆ ಬಿಡಬೇಡ ಎಲ್ಲ ತಗೋ ಅಂತ ಹೇಳಿದ ಕೌಪಿನ ಒಂದು ಹೊರತುಪಡಿಸಿ ಭೀಷ್ಮ ದ್ರೋಣ ಕರ್ಣ ಶಕುನಿ ದುರ್ಯೋಧನ ದುಶಾಸನ ಅಷ್ಟು ಜನರ ವಸ್ತ್ರವನ್ನು ಸುರಿದು ಗಂಟು ಕಟ್ಟಿದ್ದು ಕಟ್ಟಿದ್ದೆ ಉತ್ತರ ಕುಮಾರ ಒಡವೆಗಳನ್ನೆಲ್ಲ ಹೇರಿಕೊಂಡ ರಥದಲ್ಲಿ ತುಂಬಿದರು ಇನ್ನು ಸ್ವಲ್ಪವೇ ಹೊಸ್ತಿತ್ತು ಸೂರ್ಯ ಮುಳುಗುವುದಕ್ಕೆ ಗತೇಶು ಚಪ್ರಭಗ್ನೇಶು ಧರ್ತರಾಷ್ಟ್ರೇಶು ಸರ್ವತಃ ಸರ್ವತಃ ವನಾನ್ನಿಷ್ಕಮ್ಯ ಗಹನಾತಿ ಬಹಬಹ ಕುರು ಸೈನಿಕ ಸ್ವಾಪನಾಸ್ತ್ರ ಪ್ರಯೋಗಕ್ಕೂ ಮುಂಚೆ ಕೆಲವು ಸೈನಿಕರು ಅಸ್ತ್ರಗಳನ್ನು ಎಲ್ಲಿದ್ದರೆ ಅಲ್ಲೇ ಕಳೆಗೆ ಹಾಕಿ ಬಿಳಿ ಬಟ್ಟೆಗಳನ್ನು ಉಟ್ಕೊಂಡು ಕೆಲವರು ಆ ಕಾಡಿನಲ್ಲಿ ಗೋಮಾಡದಲ್ಲಿ ಮರಗಳ ಮೇಲೆ ಹತ್ತಿದ್ರು ಗುಡ್ಡದ ಹಿಂದೆ ಅವಿತುಕೊಂಡಿದ್ದರು ಗುಹೆಗಳಲ್ಲಿದ್ದರು ಅರ್ಜುನ ಮರಳಿದ್ದನ್ನು ನೋಡಿ ಹಲ್ಲಿ ಗಿಂಜುತ್ತಾ ಕೊಲ್ಲಬೇಡ ಕೊಲ್ಲಬೇಡ ಅಂತ ಕೇಳಿದಾಗ ಅಭಯ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ ಅರ್ಜುನ ಬಹಳ ರೋಮಹರ್ಷವಾಗುತ್ತೆ ಹಸಿವು ಬಾಯಾರಿಕೆ ಏನು ಎಲ್ಲವನ್ನು ಗೆದ್ದು ಸಾಯಂಕಾಲದ ತನಕ ಮತ್ತೆ ರಥವನ್ನು ಸ್ಮಶಾನ ಭೂಮಿಗೆ ಓಡಿಸಿ ಅಲ್ಲಿ ಇದೇ ಆಯುಧಗಳನ್ನು ಉತ್ತರ ಕುಮಾರನ ಕೈಯಲ್ಲಿ ಮತ್ತೆ ಗೋಚರ್ಮದಲ್ಲಿ ಗಂಟು ಹಾಕಿಸಿ ಅಯ್ಯ ಅದು ಎಲ್ಲಿತ್ತು ಅದೇ ಆಕಾರದ ಮೇಲೆ ತೂಗು ಹಾಕು ಅಂತ ಹೇಳಲಾಗಿ ಉತ್ತರ ಕುಮಾರ ಅದನ್ನು ಹಾಗೆಯೇ ತೂಗು ಹಾಕ್ತಾನೆ ವಾನರನ್ನು ಸ್ಮರಣೆ ಮಾಡಿ ಹನುಮಂತನನ್ನು ಸ್ವಾಮಿ ಹೊರಟು ಹೋಗು ನಾ ಕರೆದಾಗ ಬರುವಂತೆ ಅಂತ ಹೇಳಲಾಗಿ ಹಳೆ ಧ್ವಜವನ್ನು ರಥದಲ್ಲಿ ಏರಿಸಿ ಅರ್ಜುನ ಸಾರಥ್ಯವನ್ನು ಮಾಡ್ತಾ ಉತ್ತರ ಕುಮಾರನನ್ನು ಒಳಗೆ ಕೂರಿಸಿ ಈ ಊರ ಕಡೆಗೆ ವಿಜಯಾತ್ರೆ ಹೊರಟಿದ್ದಾರೆ ಉತ್ತರ ನಾ ಹೇಳಿದ ಜ್ಞಾಪಕ ಇಟ್ಕೋ ಊರ ಜನರಿಗೆ ಯುದ್ಧ ನೀನೇ ಮಾಡಿದೆ ಅಂತ ಹೇಳಬೇಕು ಗೆದ್ದದ್ದು ಯಾರು ಯಾರು ಚುಚ್ಚಿ ಚುಚ್ಚಿ ಕೇಳಿದರೆ ಯಾವನೊಬ್ಬ ದೇವಕುಮಾರ ಸಹಾಯಕ ಬಂದ ಅಂತ ಹೇಳಬೇಕೆ ಹೊರತು ನಾವೇ ಪಾಂಡವರು ನಿಮ್ಮಲ್ಲಿ ಇಳ್ಕೊಂಡಿರೋರು ಅಂತ ಹೇಳಬಾರದು ಅಂತ ಇಷ್ಟೆಲ್ಲ ಧೈರ್ಯವನ್ನು ಕೊಟ್ಟು ಇದು ಊರಿಗೆ ಹೋಗಿದೆ ಅಷ್ಟರಲ್ಲಿ ಅದೇ ದಶಮಿ ಪ್ರಾತಃ ಕಾಲ ಇಲ್ಲಿ ಉತ್ತರ ಗೋಗ್ರಹಣಕ್ಕೆ ಉತ್ತರ ಹೊರಟ ಸಮಯಕ್ಕೆ ಸರಿಯಾಗಿ ನಾಲ್ವರು ಪಾಂಡವರು ವಿರಾಟ್ ರಾಜನು ಗೋವುಗಳನ್ನು ದಕ್ಷಿಣ ಗೋಗ್ರಹಣದಲ್ಲಿ ಗೆದ್ದವನ್ನು ಅಟ್ಟಿಕೊಂಡು ಊರಿಗೆ ಬಂದರು ಊರಿಗೆ ಬಂದರೆ ಮಗನನ್ನು ಕಾಣಲಿಲ್ಲ ನನ್ನ ಮಗ ಎಲ್ಲಿ ಹೋದ ವಿರಾಟ್ ರಾಜ ಕೇಳಿದ ಅಯ್ಯೋ ಬುದ್ಧಿ ನೀವು ಅಲ್ಲಿ ಹೋಗಿಬಿಟ್ರಿ ಇಲ್ಲಿ ಉತ್ತರ ಗೋಗ್ರಹಣದಲ್ಲಿ ಕೌರವ್ರ ಸೈನ್ಯ ಬಂದರಿಗಿತು ಅಯ್ಯೋ ನನ್ನ ಮಗನ ಕಳಿಸ್ಬಿಟ್ರೆ ಹೌದು ಏನು ಶೌರ್ಯ ಪರಾಕ್ರಮ ಜಂಬ ಏನು ಹೇಳಿದರು ರಥಲ್ಲಿ ಕೂತ್ಕೊಂಡು ಹೋಗಿದ್ದಾರೆ ಅಯ್ಯೋ ಅವನು ಸಾರಥಿ ಇರಲಿಲ್ವಲ್ಲ ಸಾರಥಿ ಇರಲಿಲ್ವೇ ಬೃಹನ್ನಳೆಯನ್ನು ಕೊಟ್ಟಿದ್ದೇವೆ ಅಯ್ಯೋ ಬೃಹನ್ನಳೆ ಜೊತೆಯಲ್ಲಿ ಹೋದ್ನೆ ನನ್ನ ಮಗ ಬರ್ತಾನೆ ತಿರುಗಿ ನಪಂಸಕನ ಜೊತೆಯಲ್ಲಿ ಹೋದವನು ಎಲ್ಲರೂ ಬರ್ತಾನೆ ಅಂತ ಅಳ್ತಾ ಇದ್ದಾನೆ ಉತ್ತರ ಕುಮಾರ ಸತ್ತೇ ಹೋದ ಅನ್ನೋ ತೀರ್ಮಾನದಿಂದ ಅದಾದ ಮೇಲೆ ಸಾಯಂಕಾಲವಾಗ್ತಾ ಉತ್ತರ ಕುಮಾರ ಊರಿಗೆ ಬಂದ ಅನ್ನೋ ಸಮಾಚಾರ ಕೇಳುವ ಹೊತ್ತಿಗೆ ವಿರಾಟನು ಧರ್ಮರಾಜನು ಒಂದು ಪಗಡೆ ಆಟ ಆಡ್ತಿದ್ದ ಈ ಹುಚ್ಚು ಜೋಜನ ಹುಚ್ಚು ಮನುಷ್ಯನಿಗೆ ಕ್ರಿಕೆಟ್ ಆಗಲಿ ಸಿನಿಮಾ ಆಗಲಿ ಪಗಡೆ ಆಗಲಿ ಸ್ಪೀಟ್ ಆಟವಾಗಲಿ ಜೋಜನ್ನುವ ಹುಚ್ಚು ಹತ್ತಿದರೆ ಹರಿಹರ ಬ್ರಹ್ಮರು ಬಂದರು ಅದನ್ನು ಬಿಡಿಸೋದು ಬಹಳ ಕಷ್ಟ ಆಡ್ತಾ ಇದ್ದಾರೆ ಸಾಯಂಕಾಲ ಏನದು ಶಬ್ದ ಶಂಕ ಬೇರಿ ಮೊಳಗ್ತಾ ಇದೆಯಲ್ಲ ಕೇಳಿದ ವಿರಾಟ್ ರಾಜ ಏನಿಲ್ಲ ನಿಮ್ಮ ಮಗ ಉತ್ತರ ಕುಮಾರ ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಗೆದ್ದು ಊರಿಗೆ ಬಂದುಬಿಟ್ಟಿದ್ದಾನೆ ವಿಜಯಿಯಾಗಿ ಗೋಪಾಲಕರು ಬಂದು ಹೇಳಿದರು ವಿರಾಟ ನಂಬಲಿಲ್ಲ ಆದರೂ ಸಮಯಕ್ಕೆ ಸರಿಯಾಗಿ ಮಾತನ್ನು ಹೊರಳಿಸಿಕೊಳ್ತಾನೆ ಹೇಳಲಿಲ್ವೇ ಕಂಕಭಟ್ಟ ನನ್ನ ಮಗ ಎಂಥ ವೀರ ಅಂತ ಖಂಡಿತ ಅವನೇ ಯುದ್ಧ ಮಾಡಿದ್ದಾನೆ ಭೀಷ್ಮ ದ್ರೋಣನ ಗೆದ್ದವನು ಹೇಳ್ರು ತಮಟೆ ಹಾಕರು ಊರಲ್ಲಿ ಅಂತ ಹೇಳಿದ ಧರ್ಮರಾಜ ಹೇಳಿದ ನಿಮ್ಮ ಮಗ ಅಲ್ಲ ಗೆದ್ದವನು ಆ ಬೃಹನ್ನಳೆ ಸಾರಥಿ ಇಲ್ಲದೆ ಇದ್ದರೆ ನಿಮ್ಮ ಮಗ ಇಲ್ಲಿ ಗೆಲ್ತಿದ್ದ ಅಂತ ಇದು ಒಂದು ಸಲ ಎರಡು ಸಲ ಮೂರು ಸಲ ಇದೇ ಮಾತನ್ನು ಹೇಳಲಾಗಿ ನನ್ನ ಮಗನಿಷ್ಟು ನೀನು ಹೀಯಾಳಿಸ್ತಾ ಇದ್ದೀಯಾ ಅವನ ಪರಾಕ್ರಮವನ್ನು ಕಡಿಮೆ ಅಳಿತಾ ಇದ್ದೀಯಾ ಅಂತ ಕೋಪಗೊಂಡು ದಾಳವನ್ನೇ ಎತ್ತಿ ಧರ್ಮರಾಜನ ಮುಖದ ಮೇಲೆ ಕಂಕಭಟ್ನ ಮುಖದ ಮೇಲೆ ಎಸೆಯುತ್ತಾನೆ ದೊರೆ ವಿರಾಟ್ ರಾಜ ಮೂಗಿನಿಂದ ರಕ್ತ ಸುರಿಯುವುದಕ್ಕೆ ಆರಂಭವಾಯಿತು ಪಕ್ಕದಲ್ಲಿ ದೂರದಲ್ಲಿ ನಿಂತಿದ್ದವಳು ಸೈರಂಧ್ರಿ ಒಡನೆಯೇ ಒಂದು ಬಂಗಾರದ ಬಟ್ಲನ್ನು ತಂದು ಎದುರಿಗೆ ಹಿಡಿದಳು ರಕ್ತ ದೊಳದೊಳದೊಳ ದೊಳ ಇದೆ ಆಮೇಲೆ ಮೂಗನ್ನು ಸ್ವಲ್ಪ ಹೊತ್ತು ಹಿಡಿದು ಸೇವೆಯನ್ನು ಮಾಡಿ ತಣ್ಣೀರನ್ನು ಹಾಕಿ ಇದನ್ನೆಲ್ಲ ನೋಡಿದ್ರು ಅರಮನೆಯವರು ಏ ಸೈರಂಧ್ರಿ ನಿನಗೆ ಸನ್ಯಾಸಿಗೆ ಏನು ಸಂಬಂಧ ಅಂತ ಕೇಳಲಾಗಿ ಸೈರಂಧ್ರಿ ಹೇಳಿದ್ಲು ಹಾಗಲ್ಲ ಇವರು ಗಂಧರ್ವರು ಈ ಗಂಧರ್ವರು ತಮ್ಮ ಒಬ್ಬ ಪ್ರತಿಜ್ಞೆ ಮಾಡಿದ್ದಾನೆ ನಮ್ಮ ಅಣ್ಣನ ಮೈಯಿಂದ ಒಂದು ತೊಟ್ಟು ರಕ್ತವನ್ನು ಯಾರು ಸುರಿಸಿದರೆ ಅವ್ರ ತಲೆ ತೆಗೆದು ಬಿಡ್ತೇನೆ ಅಂತ ಮಹಾರಾಜರೇ ನೀವು ಅನ್ಯಾಯವಾಗಿ ಇವರಿಗೆ ಘಾಸಿ ಮಾಡಿಬಿಟ್ರಿ ಅವರೇನೋ ಹೇಳಿದರು ನೀವೇನೋ ಹೇಳಿದರು ಮಾತಿಗೆ ಮಾತು ಈ ರೂಪದಲ್ಲಿ ಆಗಬಾರ್ದು ನಿಮ್ಮ ತಲೆ ಉಳಿಸೋದಕ್ಕೆ ಮಾಡಿದೆ ಮೇಲೆ ಏನು ಅರ್ಥವಾಗಲಿಲ್ಲ ವಿರಾಟ್ ರಾಜನಿಗೆ ಈ ಗಂಧರ್ವ ಯಾರು ಪ್ರತಿಜ್ಞೆ ಮಾಡಿದ ಗಂಧರ್ವ ಇನ್ನೊಬ್ಬ ಯಾರು ರಕ್ತಾಸುರ ಸೈರಂದ್ರಿಯಾತಕ್ಕೆ ಬಟ್ಲು ತಂದು ಹಿಡಿಯಬೇಕು ಅದೆಲ್ಲ ಆಗ್ತಾ ಇರುವಷ್ಟರಲ್ಲಿ ಉತ್ತರ ಕುಮಾರ ಬಂದ ಬಂದವನೇ ಬಾಗ್ಲಲ್ಲಿ ನಿಂತ್ಕೊಂಡ ಅಪಾ ಬಿಟ್ಟು ಯುದ್ಧದಲ್ಲಿ ಇದ್ದಾಗ ಮುದುಕದರೆ ಆಟ ಆಡುತ್ತಿದ್ದದನ್ನು ಬಿಟ್ಟು ಎದ್ದು ಹೋಗಿ ಉತ್ತರಂ ಪ್ರಚ್ಛ ಕೇಳ್ತಾನೆ ಏನೇ ಆಯಿತು ಏನಾಯಿತು ತಬ್ಬಿಕೊಳ್ತಾನೆ ಅಷ್ಟರಲ್ಲಿ ಬೃಹನ್ನಳೆ ರಥವನ್ನು ತಗೊಂಡು ಹೋಗಿ ಅದು ಎಲ್ಲಿತ್ತೋ ರಥಶಾಲೆಯಲ್ಲಿ ನಿಲ್ಲಿಸಿ ಕುದುರೆಗಳೆಲ್ಲಿದ್ದೋ ಅಲ್ಲಿ ಅದನ್ನು ಬಿಟ್ಟು ನರ್ತನ ಶಾಲೆಗೆ ಹೋಗಿಬಿಟ್ಟ ವೇಷವನ್ನು ಬದಲಾಯಿಸಿಕೊಂಡ ಏನು ತಿಳಿಲಿಲ್ಲ ಊರು ಜನರಿಗೆ ಬೃಹನ್ನಳೆ ಹ್ಯಾ ಗೆದ್ದಿದ್ದು ಸೈರಂದ್ರಿ ಹೇಳ್ತಿದ್ದಾಳೆ ನಾ ಹೇಳಿಲ್ವೇ ಅರ್ಜುನ ಸಾರಥ್ಯ ಮಾಡಿದವರು ಅಂತ ಉತ್ತರೆ ಹಿಗ್ಗಿಬಿಟ್ಟಿದ್ದಾಳೆ ಅಣ್ಣ ತಂದಿದ್ದಾನೆ ಭಂಡಾರ ರಥ ತುಂಬಲಾರದಷ್ಟು ಒಡವೆಗಳು ವಸ್ತ್ರಗಳು ಅಣ್ಣ ಇದಿಷ್ಟಕ್ಕೂ ನಾ ಇನ್ನಷ್ಟು ಗೊಂಬೆಗಳನ್ನು ಮಾಡಿಸ್ಬೇಕು ಅಂತ ಅವಳು ಹಿಗ್ಗಿದ್ದಾಳೆ ಸಣ್ಣ ಹುಡುಗಿ ಈ ಕಡೆಯಲ್ಲಿ ರಾತ್ರಿ ಕಳೆಯಿತು ಮರುದಿವಸ ಬೆಳಗ್ಗೆ ಆಯಿತು ರಹಸ್ಯದಲ್ಲಿ ಅರ್ಜುನ ಉತ್ತರ ಕುಮಾರನಿಗೆ ಹೇಳಿದ ನಾಳೆ ಬೆಳಗ್ಗೆ ನಾವು ಕಾಣಿಸ್ಕೊಳ್ತೇವೆ ನಾವು ಪಾಂಡವರು ನೀವು ಹೇಳ್ಬೋದು